ಇದ್ದರೂ ಅಶ್ವತ್ಥಾಮನನ್ನು ಹಿಡ್ಕೊಂಡು ಬನ್ನಿ ಇಲ್ಲ ಅವನ ತಲೆಯನ್ನಾರು ಬನ್ನಿ ದುಷ್ಟ ಬ್ರಾಹ್ಮಣ ಅವನೇ ಮಾಡಿದ್ದಾನೆ ಅಂತ ಕೃಷ್ಣಾಪಣೆಯನ್ನು ಮಾಡಿದ ದ್ರೋಣಪುತ್ರಸ್ಯ ಸಹಜೋ ಮಣಿ ಶರಸಿ ಮೇ ಶ್ರುತಃ ನಿಹತ್ಯ ಸಂಕೇತಂ ಪಾಪಂ ಪಶ್ಯ ಎಂ ಮಣಿಮಾಹೃತಂ ದ್ರೌಪದಿ ಕೂಡ ಆ ಪಾಪಿಯನ್ನು ಕೊಂದು ಅಶ್ವತ್ಥಾಮನ ತಲೆಯಲ್ಲಿರ್ತ ಮಣಿಯನ್ನಾದರೂ ತಗೊಂಬನ್ನಿ ರಾಜನ್ ಶಿರಸಿತೆ ಕೃತ್ವ ಜೀವೇಯ ಮಿತಿ ಮೇಮತಿ ಇದು ಶ್ರೀಮದ್ ಭಾಗವತದಲ್ಲಿ ಈ ಕಥೆಯನ್ನು ಮೊದಲನೇ ಸ್ಕಂದದಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಆ ದ್ರೌಪದಿಯ ದುಃಖ ತಡೆಯಲಾರ ದುಃಖ ಇದನ್ನು ಕೇಳಿ ಭೀಮಸೇನ ನಕುಲನನ್ನು ಸಾರಥಿ ಮಾಡಿಕೊಂಡು ರಥದಲ್ಲಿ ಕೂತು ಯುದ್ಧ ಭೂಮಿ ಎಲ್ಲ ಹುಡುಕಾಡ್ತಾ ಇದ್ದಾನೆ ಎಲ್ಲಿ ಹೋದ ಅಶ್ವತ್ಥಾಮ ಅಂತ ಅಶ್ವತ್ಥಾಮನಿಗೆ ಪಂಚ ಉಪಪಾಂಡವರ ತಲೆಯನ್ನು ಪಾಂಚಾಲೆಯರ ತಲೆಯನ್ನು ತೆಗೆದು ದುರ್ಯೋಧನಿಗೆ ತೋರಿಸಿದ ಮೇಲೆ ದುರ್ಯೋಧನ ಸತ್ತ ಮೇಲೆ ಭಯ ಆವೇಶವಾಯಿತು ಅಲ್ಲಿ ತನಕ ಭಯ ಇರಲಿಲ್ಲ ಒಬ್ಬ ಕೊಲೆಗಡಕನಿಗೆ ಕೊಲೆ ಮಾಡೋ ತನಕ ರೋಷ ಇರುತ್ತೆ ಮಾಡಿಬಿಡ್ತಾನೆ ಆಮೇಲೆ ಪೊಲೀಸರಲ್ಲಿ ಬರ್ತಾರೆಯೋ ಹಿಡ್ಕೊಳ್ತಾರೆಯೋ ಅಂತ ಭಯ ಬರುವಂತೆ ಇದನ್ನು ನೋಡಿ ನನ್ನ ಬೆನ್ನೆಟ್ಕೊಂಡ್ಬರ್ತಾರೆ ಭೀಮಾರ್ಜನರು ಅಂತ ಗೊತ್ತು ಓಡ್ತಾ ಇದ್ದಾನೆ ಎಲ್ಲಿ ತನಕ ಓಡಿದ್ದಾನೆ ಗಂಗಾ ತೀರಕ್ಕೆ ಓಡಿದ್ದಾನೆ ಇವರೆಲ್ಲ ಯುದ್ಧಭೂಮಿಯಲ್ಲಿ ನೋಡಿದ್ರು ಕುರುಕ್ಷೇತ್ರದಲ್ಲಿ ಎಲ್ಲಿ ಕಾಣಿಸ್ಲಿಲ್ಲ ಯಾರ್ಯಾರನ್ನೋ ಕೇಳಿದ್ರು ಇಲ್ಲೊಬ್ರು ಹೋಗ್ತಾ ಇದ್ರು ಅಂತ ಯಾರು ಹೇಳಿದ್ರು ಏನು ಕಥೆಯೋ ಅಲ್ಲಿ ತನಕ ಅಡ್ಡಿಸ್ಕೊಂಡು ಹೋಗಿದ್ದಾರೆ ಭೀಮನ ಹಿಂದೆ ಅರ್ಜುನನು ಹೊರಟಿದ್ದಾನೆ ಯೇಷ ಪಾಂಡವತೆ ಭ್ರಾತ ಪುತ್ರ ಶೋಕಪರಾಯಣ ಭೀಮ ಪ್ರಿಯಸ್ತೆ ಸರ್ವೇಭ್ಯ ಭ್ರಾತೃಭ್ಯೋ ಭರತಋಷಭಾ ತಂ ಕೃಚ್ಛ ಗತಂ ಅದ್ಯತ್ವಂ ಕಸ್ಮಾನ್ನಭ್ಯುಪಪದ್ಯಸೆ ಅಸ್ತ್ರಂ ಬ್ರಹ್ಮಚರೋ ನಾಮ ದಹೇತ ಪೃಥಿವೀಮಪಿ ಕೂತಿದ್ದ ಜಾಗದಲ್ಲಿಯೇ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಸುಟ್ಟು ಬಿಡುವುದಾಗಿತ್ತು ಅಶ್ವತ್ಥಾಮರನ್ನು ಈ ಅಶ್ವತ್ಥಾಮನ ಚರಿತ್ರೆ ನಿಮ್ಗೆ ಗೊತ್ತಿಲ್ಲ ಅವನ ಕತೆ ಹೇಳ್ತೀನಿ ಇಂದ ಕೃಷ್ಣ ಇದೊಂದು ಅಪರೂಪದ ಮಾಹಿತಿ ಒಂದೇ ಒಂದು ಅಧ್ಯಾಯದಲ್ಲಿದೆ ಅಶ್ವತ್ಥಾಮ ಎಂಥ ದುಷ್ಟ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ತಾವು ಮಕ್ಕಳಿಗೆ ಎಷ್ಟೋ ಜನ ಅಶ್ವತ್ಥಾಮ ಅಂತ ಹೆಸರಿಡ್ತಾರೆ ಈ ಕಥೆಯನ್ನು ಕೇಳಿದರೆ ಕೃಷ್ಣ ಶಾಪವನ್ನು ಕೇಳಿದರೆ ಇನ್ನೊಂದು ಸಲ ಹೆಸರಿಡಬೇಕು ಅಂತ ಅನಿಸೋದಿಲ್ಲ ಏಳು ಜನ ಚಿರಂಜೀವಿಗಳು ಅಶ್ವತ್ಥಾಮ ಬಲಿಹಿ ವ್ಯಾಸ ಮೊತ್ತ ಮೊದಲನೇ ಅದು ಶ್ವ ಅಕಾರ ಶುರುವಾಗುತ್ತೆ ನೋಡಿ ಅಶ್ವತ್ಥಾಮ ಬಲಿರ್ವ್ಯಾಸ ಮುಂದೆ ಹೋಗುತ್ತೆ ಕೃಪಾ ಪರಶುರಾಮ ವಿಭೀಷಣ ಇವ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚರಜೀವಿನ ಏಳು ಜನ ಅಶ್ವತ್ ಎಣ್ಣೆ ಹಚ್ಚುವಾಗ ಶಾಸ್ತ್ರ ಏಳು ಬೊಟ್ಟು ಎಣ್ಣೆಯನ್ನು ಹಚ್ಚಿ ಎಲ್ಲವನ್ನು ಸೇರಿಸಿ ತಲೆ ಮೇಲೆ ಹಚ್ಚಿ ಚಿಕ್ಕ ಮಕ್ಕಳಿಗೆ ತಾಯಂದರು ದೊಡ್ಡವರು ಅಭ್ಯಂಜನ ಮಾಡಿಸುವಾಗ ಪಂಚಾಂಗದಲ್ಲಿ ಹಾಕಿದ್ದಾರೆ ಅಶ್ವತ್ಥಾಮ ಬಲಿಹಿ ವ್ಯಾಸ ಹೇಳ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಚಿರಂಜೀವಿಯಾದರು ಬಲಿಚಕ್ರವರ್ತಿ ಚಿರಂಜೀವಿಯಾಗಿದ್ದು ಭಗವಂತನ ಅನುಗ್ರಹದಿಂದ ವ್ಯಾಸರ ಚಿರಂಜೀವಿತ್ವ ಅದು ಭಗವಂತನ ಅವತಾರ ಪ್ರಯುಕ್ತವಾದದ್ದು ವಿಭೀಷಣ ಚಿರಂಜೀವಿಯಾಗಿದ್ದು ಚತುರ್ಮುಖ ಬ್ರಹ್ಮ ಕೊಟ್ಟ ಆಯುಷ್ನಿಂದ ಜಾಂಬವಂತ ಚಿರಂಜೀವಿಯಾಗಿದ್ದು ಬ್ರಹ್ಮಾಂಶವಾದ್ದರಿಂದ ಹನುಮಂತ ಚಿರಂಜೀವಿಯಾಗಿದ್ದು ತನ್ನ ಆಶೆಯಿಂದ ರಾಮಾಯಣವನ್ನು ಕೇಳಬೇಕು ಅಂತ ಆದರೆ ಅಶ್ವತ್ಥಾಮ ಒಬ್ಬ ಚಿರಂಜೀವಿಯಾಗಿದ್ದು ಕೃಷ್ಣಶಾಪದಿಂದ ಮೂರು ಸಾವಿರ ವರ್ಷ ಭೂಮಿಯಲ್ಲಿ ಹುಚ್ಚರಂತ ಅಲೆಯುತ್ತಾರು ಯಾರೂ ನಿನಗೆ ಆಶ್ರಯ ಕೊಡದೇ ಇರಲಿ ಯಾರು ಮನೆಯಲ್ಲಿ ತಂಗಬೇಡ ಎಷ್ಟೊಂದು ರೋಗಗಳು ಭೂಮಿಯಲ್ಲಿ ಉಂಟೋ ಎಲ್ಲ ರೋಗಗಳು ಏಕಕಾಲಕ್ಕೆ ನಿನ್ನನ್ನು ಪೀಡಿಸ್ತಾ ಇರಲಿ ಎಂಜಲು ತಿನ್ಕೊಂಡು ಓಡಾಡ್ತಿರು ಪಾಪಿ ಎಂಬುದಾಗಿ ಕೃಷ್ಣ ಕೊಟ್ಟ ಶಾಪದಿಂದ ಮೂರು ಸಾವಿರ ವರ್ಷ ಚಿರಂಜೀವಿ ಚಿರಂಜೀವಿನ ತುಂಬ ಕಾಲ ಇರೋವನು ಅಂತ ಸಾಯದೇ ಇರೋನು ಅಂತ ಅರ್ಥವಲ್ಲ ಮಹಾಭಾರತ ಯುದ್ಧ ಮುಗಿದ ಐದು ಸಾವಿರ ವರ್ಷದ ಮೇಲಾಗಿ ಹೋಯಿತು ಅಂದರೆ ಈಗ ಚಿರಂಜೀವಿತ್ತು ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಮೂರು ಸಾವಿರ ವರ್ಷದಲ್ಲಿ ಎಲ್ಲೋ ಹೋಗಿರ್ಬೋದು ಎಲ್ಲಿ ಹೋದ್ನು ಯಾರು ಸಮಾಧಿ ಮಾಡಿದ್ರು ಅಂಥ ಕಥೆ ಬಹಳ ಘೋರವಾದ ಕಥೆ ಯಶೋತ್ಥಾಮ ಏನು ಮಾಡಿದ ಕೃಷ್ಣ ಹೇಳ್ತಿದ್ದಾನೆ ಒಂದು ದಿವಸ ದ್ರೋಣಾಚಾರ್ಯರು ಅರ್ಜುನನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ವಿದ್ಯೆಯನ್ನು ಹೇಳಿಕೊಟ್ರು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಧರ್ಮರಾಜನಿಗೆ ಹೇಳಿಕೊಡಲಿಲ್ಲ ಭೀಮನಿಗೆ ಹೇಳಿಕೊಡಲಿಲ್ಲ ನಕುಲ ಸಹದೇವರಿಗೆ ಹೇಳಿಕೊಡಲಿಲ್ಲ ತಮ್ಮ ಶಿಷ್ಯರಲ್ಲಿ ಬೇರೆ ಯಾರಿಗೂ ಹೇಳಿಕೊಡಲಿಲ್ಲ ಅರ್ಜುನನಿಗೆ ಮಾತ್ರ ಹೇಳಿಕೊಟ್ರು ಹೇಳಿಕೊಟ್ಟದ್ದಲ್ಲದೆ ಮರು ದಿವಸ ಅದನ್ನು ವಾಪಸ್ಸು ತೆಗೆದುಕೊಳ್ಳುವ ಒಂದು ವಿದ್ಯೆಯನ್ನು ಉಪಸಂಹಾರ ವಿದ್ಯೆಯನ್ನು ಹೇಳಿಕೊಟ್ರು ಇದು ಅವನ ಕಿವಿಗೆ ಬಿತ್ತು ಅಶ್ವತ್ಥಾಮನಿಗೆ ತಂದೆ ಹತ್ರ ಬಂದು ಜಗಳ ಮಾಡಿದ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಅರ್ಜುನ ಹೆಚ್ಚಾದನೆ ನಿಮಗೆ ಅವನಿಗೆ ಹೇಳ್ಕೊಡ್ತಾ ಇದ್ದೀರಲ್ಲ ಇದನ್ನು ನನಗೆ ಹೇಳಿಕೊಡಿ ನನಗೂ ಹೇಳಿಕೊಡಿ ನನಗೂ ಹೇಳಿಕೊಡಿ ಅಂತ ಒಂದೇ ಸಮ ಪೀಡಿಸಲಾಗಿ ಅದಕ್ಕೆ ದ್ರೋಣಾಚಾರ್ಯರೇ ಹೇಳಿದ ಮಾತು ನ ತ್ವಂಜಾತು ಸತಾಂ ಮಾರ್ಗೇ ಸ್ಥಾತೇತಿ ಋಷಭ ನೀನು ಸತ್ಯವಂತರ ಮಾರ್ಗದಲ್ಲಿಲ್ಲ ತಂದೆ ಮಗನಿಗೆ ಹೇಳ್ತಾನೆ ನ ತ್ವಂಜಾತು ಸತಾಂ ಮಾರ್ಗೇ ಸ್ಥಾತೇತಿ ಋಷಭ ನೀನು ಅದಕ್ಕೋಸ್ಕರ ಇಂಥ ಅಯೋಗ್ಯನಿಗೆ ಈ ವಿದ್ಯೆ ಹೇಳ್ಕೊಡೋಕೆ ನಾನು ತುಂಬ ಕಷ್ಟಪಡ್ತೇನೆ ಆದರೆ ವಿದಿತಂ ಚಾಪಲಂ ಹ್ಯಾಸೀತಿ ಆತ್ಮಜಸ್ಯ ದುರಾತ್ಮನಃ ಮಹಾ ಚಪಲ ವೃತ್ತಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತ ಯಾರು ಬೇಲಾರು ಬಿಟ್ಟುಬಿಟ್ರೆ ಏನು ಮಾಡುವುದು ಆದರೆ ಒಂದು ಬ್ರಹ್ಮಾಸ್ತ್ರ ಹೇಳ್ಕೊಡ್ತೀನಿ ಸಂಕಟಪಡಿಸೋದ್ರಿಂದ ಪರಮಾಪದ್ಗತೇನಾಪಿ ನ ಸ್ಮತ ಅತತ್ವಯಾರಣೆ ಎಂಥ ಆಪತ್ತು ಬಂದರೂ ಬ್ರಹ್ಮಾಸ್ತ್ರವನ್ನು ನೀನು ಉಪಯೋಗ ಮಾಡ್ತಕ್ಕಂಥ ಹೇಳಿಕೊಡ್ತೇನೆ ನಿಷ್ಕ್ರಿಯವಾಗಿರಲಿ ಅಷ್ಟೇ ಅಲ್ಲ ಇದಮಸ್ತ್ರ ಪ್ರಯೋಕ್ತವ್ಯ ಮಾನುಷೇಷು ವಿಶೇಷತಃ ಮನುಷ್ಯರ ಮೇಲೆ ಮಾತ್ರ ಬಿಟ್ಟಾಗ ಬಿಡಬೇಕು ಆಪತ್ಕಾಲ ಬಂದರೆ ನಿನಗೆ ಆಪತ್ಕಾಲ ಬರದೇ ಇರಲಿ ಉಪಸಂಹಾರ ವಿದ್ಯೆ ಹೇಳಿಕೊಡೋದಿಲ್ಲ ನಿನಗೆ ಹೋಗು ಅಂಥೇಳಿ ಹೇಳಿಕೊಟ್ಟು ಇವನು ಯೋಚನೆ ಮಾಡಿದ ತಂದೆ ಬ್ರಹ್ಮಾಸ್ತ್ರ ಹೇಳಿಕೊಟ್ಟಿದ್ದಾರೆ ಉಪಸಂಹಾರ ಗೊತ್ತಿಲ್ಲ ಉಪಯೋಗ ಮಾಡಬೇಡ ಅಂತ ಹೇಳಿದ್ದಾರೆ ಕೆಲಸಕ್ಕೆ ಬಾರದೆ ಒಂದು ಕಡೆ ಇಟ್ಕೊಂಡು ಮಾಡೋದೇನು ಇದನ್ನು ಯಾರಿಗಾದರೂ ಮಾರಿ ಅದರಿಂದ ಬೇರೊಂದು ವಸ್ತ್ರವನ್ನು ಸಂಪಾದನೆ ಮಾಡಬೇಕು ಅಂತ ಊರೆಲ್ಲ ತಿರುಗಾಡಿದ ಜಗತ್ತಿನಲ್ಲಿ ಹಾಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಕಡೆ ಹೋಗಿ ಕೊನೆಯಲ್ಲಿ ದ್ವಾರಕೆಗೆ ಬಂದ ಕೃಷ್ಣನನ್ನು ಪುಸಲಾಯಿಸಬೇಕು ಅಂತ ಈ ಕಥೆ ಕೃಷ್ಣನ ಹೇಳ್ತಾ ಇದ್ದಾನೆ ಇದು ಬೇರೆಯವ್ರಿಗೆ ಗೊತ್ತಿಲ್ಲ ಅವಸದ್ವಾರಕ ಮೇತ್ಯ ವೃಷ್ಣಿಭೀ ಪರಮಾರ್ಚಿತ ಸ ಕದಾಚಿತ್ ಸಮುದ್ರ ಅಂತೆ ದ್ವಾರವತಿ ಮನು ಒಂದು ತಿಂಗಳೋ ಎರಡು ತಿಂಗಳೋ ಇದ್ದ ಕೃಷ್ಣನ ಮನೆ ಪುಷ್ಟು ಊಟ ಮಾಡ್ತಾ ಏಕ ಏಕಂ ಸಮಾಗಮ್ಯ ಸಮುದ್ರ ತೀರದಲ್ಲಿ ಒಂದು ದಿವಸ ಈ ಪಾಪಿ ಬಂದು ಕೇಳ್ತಾನೆ ನನ್ನನ್ನು ಮಾಮುವ ಆಚಹ ಸನ್ನಿವ ಕೃಷ್ಣ ಒಂದು ಮಾತನ್ನು ಹೇಳ್ತೇನೆ ಬೇಜಾರು ಮಾಡ್ಕೋಬೇಡ ನಗು ನಗತ ಹೇಳ್ತಾನೆ ಜತ್ತದುಗ್ರಂ ತವ ಕೃಷ್ಣ ಚರನ್ನಿ ಅಗಸ್ತ್ಯ ಅಗಸ್ತ್ಯಾತಿ ಭಾರತಾಚಾರ್ಯ ಪ್ರತ್ಯಬದ್ಯಂತ ಮೇಬಿತ ನಮ್ಮ ತಂದೆಗೆ ಈ ಬ್ರಹ್ಮಾಸ್ತ್ರ ಪ್ರಾಪ್ತಿಯಾಗಿದ್ದು ಅಗಸ್ತ್ಯರ ವರದಿಂದ ಅಗಸ್ತ್ಯರು ತಮ್ಮ ಈ ಕ್ಷತ್ರ ನಿರ್ಮೂಲನ ಕಾಲ ಬ್ರಾಹ್ಮಣ ಪ್ರತಿಷ್ಠಾಪನ ಕಾಲ ಇಲ್ವಾಲಿವಾತ ಇಲ್ವಲವಾ ತಾಪಗಳನ್ನು ಮುಗಿಸಿದ ಮೇಲೆ ಅತ್ಯಂತ ಪ್ರೀತಿಯಿಂದ ದ್ರೋಣಾಚಾರ್ಯರಿಗೆ ಬ್ರಹ್ಮಾಸ್ತ್ರವನ್ನು ಏನು ಕೊಟ್ಟಿದ್ರು ಅದು ನಮ್ಮ ತಂದೆಯಿಂದ ನನಗೆ ಬಂದಿದೆ ಇವತ್ತು ಅಸ್ತ್ರಂ ಬ್ರಹ್ಮಶಿರೋ ನಾಮ ದೇವಗಂಧರ್ವ ಪೂಜಿತಂ ತದದ್ಯಮಯಿದಾಶಾರ್ಹ ಯಥಾ ಆಪಿತರಿಮೇ ತಥಾ ನಮ್ಮ ತಂದೆಯಲ್ಲಿದ್ದದ್ದು ನನಗೆ ಬಂದಿದೆ ಈಗ ನಾನು ನಿನಗೆ ಈ ಅಸ್ತ್ರವನ್ನು ಕೊಡ್ತೇನೆ ಕೃಷ್ಣ ಆದರೆ ನೀನೇನು ಮಾಡಬೇಕು ಅಂದರೆ ನಿನ್ನಲ್ಲಿರುವ ಸುದರ್ಶನ ಚಕ್ರವನ್ನು ನನಗೆ ಕೊಡಬೇಕು ಅದನ್ನು ನಾನು ಉಪಯೋಗ ಮಾಡುವ ರೀತಿಯನ್ನು ಹೇಳ್ಕೊಡಬೇಕು ಕೃಷ್ಣ ಮನಸ್ಸಲ್ಲಿ ಯೋಚನೆ ಮಾಡಿದ ಓಹೋ ಈ ಭ್ರಷ್ಟನಿಗೆ ನನಗೆ ಬ್ರಹ್ಮಾಸ್ತ್ರ ಪ್ರಯೋಗ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನೆ ನನ್ನಲ್ಲಿ ನನ್ನ ಗುರು ಕೊಡದೇ ಅಸ್ತ್ರ ಯಾವುದೂ ಇಲ್ಲ ಇವನ ಕಡೆಯಿಂದ ನಾನು ತಗೋಬೇಕಾದ್ದಿಲ್ಲ ಸುದರ್ಶನ ಚಕ್ರದ ಮೇಲೆ ಇವನಿಗೆ ಆಸೆ ಇದೆ ಅಂತ ಒಂದು ಕೆಲಸ ಮಾಡಿದ ಮಮ ಪ್ರಯಚ್ಛತ್ವಂ ಚಕ್ರಂ ರಿಪುಹಣಂ ರಣೇ ಕೃಷ್ಣ ಅವನಿಗೆ ಸಾಷ್ಟಾಂಗ ಹಾಕಿ ಕೈ ಮುಗಿದು ಬ್ರಾಹ್ಮಣರೇ ಬ್ರಾಹ್ಮಣ ಶ್ರೇಷ್ಠರೇ ಕೊಡ್ಬೋದು ದೇವದಾನವ ಗಂಧರ್ವ ಮನುಷ್ಯ ಪಥಘೋರಗಾಹ ಸಮ ಮಮ ವೀರ್ಯಸ್ಯ ಅಯ್ಯ ಅಶ್ವತ್ಥಾಮ ನೀನು ಕೊಡುವ ಬ್ರಹ್ಮಾಸ್ತ್ರ ಏನು ನನಗೆ ಬೇಕಿಲ್ಲ ನಮ್ಮ ಗುರುಗಳು ಕೊಟ್ಟಿದ್ದಾರೆ ನಿನಗೆ ಈ ಸುದರ್ಶನ ಬೇಕು ಅಂತ ಕೇಳ್ತೀಯೇ ಅದು ಅಷ್ಟೇ ಅಲ್ಲ ಇದಂ ಧನು ಇಯಂ ಶಕ್ತಿ ಈ ಧನುಸ್ಸು ಬೇಕಾದ್ರೆ ತಗೋ ಶಾರಂಗ ಧನುಸ್ಸು ಶಕ್ತಿಯಾಯುಧ ಇದಂ ಚಕ್ರಂ ಇಯಂ ಗದಾ ಕೌಮೋದಿಕಿ ಯದ್ಯದಿಚ್ಛಸಿ ಚೇದಸ್ತ್ರಂ ಮತ್ತಸ್ತತಿ ತದ್ದದಾಮಿತೇ ನನ್ನಿಂದ ನಿನಗೆ ಏನೇನು ಬೇಕೋ ಎಲ್ಲವನ್ನೂ ಕೊಡ್ತೇನೆ ಬೇಕಾದ್ರೆ ತಗೋ ಸುನಾಭಂ ಸಹಸ್ರಾರಂ ವಜ್ರನಾಭಂ ಮಯಸ್ಮಯಂ ವವ್ರೇ ಅಶ್ವತ್ಥಾಮ ಹೇಳಿದ ನನಗೆ ಬಾಕಿದೇನು ಬೇಡ ಆ ಚಕ್ರ ಬಂದರೆ ಕೊಟ್ಟರು ಸಾಕು ವವ್ರೇ ಚಕ್ರಂ ಮಹಾಭಾಗ ಮತ್ತ ಸ್ಪರ್ಧನ್ ಸಹ ಚಕ್ರಪಾಣಿ ಆಗಿಬಿಟ್ರೆ ಅಶ್ವತ್ಥಾಮ ಅಭಿನವ ಕೃಷ್ಣ ಅಂಥೇಳಿ ಅವನಿಗೊಂದು ಹೊಸ ಬಿರುದು ಉಂಟಾಗುತ್ತೆ ನನ್ನಂತೆ ಆಗಿಬಿಡ್ತೇನೆ ಚಕ್ರಪಾಣಿ ಎಂಬುದಾಗಿ ಆ ಚಕ್ರವನ್ನೇ ಬಯಸಿದ ನಾನೇನು ಮಾಡಿದೆ ಆ ಚಕ್ರದ ಮೇಲೆ ಒಂದು ಮಂತ್ರವನ್ನು ಹಾಕಿದೆ ಒಂದು ಮೋಡಿಯನ್ನೇ ಬೀಸಿದೆ ಅದರ ಫಲವಾಗಿ ಅವನು ಎಷ್ಟು ಕಷ್ಟಪಟ್ಟು ಎತ್ತುವುದಕ್ಕೆ ಎತ್ತಿದರು ಆ ಚಕ್ರ ಅವನ ಕೈಗೆ ಬರಲಿಲ್ಲ ಲೊಟಕ್ತಾ ಲೊಟಕ್ತಾ ಅಥ ಏನಂ ದಕ್ಷಿಣೇನ ಹಾಪಿ ಉಪಚಕ್ರಮೇ ಮೊದಲನೇದು ಎಡಗೈಯಿಂದ ಎತ್ತಿದ ಅದಕ್ಕೆ ಬಗ್ಲಿಲ್ಲ ಅಂದರೆ ಕೃಷ್ಣನ ಚಕ್ರವನ್ನು ಮೊದಲು ಎಡಗೈಯಿಂದ ಎತ್ತಾನೆ ಅವನು ಆಮೇಲೆ ದಕ್ಷಿಣೇನಾಪಿ ಗೃಹೀತು ಅದು ಆಗಲಿಲ್ಲ ಸರ್ವಯತ್ನ ಬಲೇನಾಪಿ ಗೃಹನ್ನೇ ಎಲ್ಲ ಪ್ರಯತ್ನವನ್ನು ಮಾಡಿ ಎರಡೂ ಕೈಯಿಂದ ಎತ್ತಿದರೂ ಬರಲಿಲ್ಲವಾದ್ದರಿಂದ ಯಸ್ಮಾತ್ ಪ್ರಿಯತರೋ ನಾಸ್ತಿ ಮಮಾನ್ಯ ಪುರುಷೋ ಭುವಿ ಬೇಡ ಹೋಗು ಅಂತ ಬೇಜಾರು ಮಾಡಿಕೊಂಡು ನನ್ನ ಅಸ್ತ್ರ ನನಗೇ ಇರಲಿ ನಿನ್ನ ಚಕ್ರ ನಿನಗೇ ಇರಲಿ ಅಂತ ಬೇಜಾರು ಮಾಡಿಕೊಂಡು ಹೋದ ನೋಡು ಆ ಪಾಪಿಯಲ್ಲಿ ಉಳಿದಿತ್ತು ಬ್ರಹ್ಮಾಸ್ತ್ರ ಅದು ಉಳಿದಿದ್ದನ್ನು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ ಈಗ ಪಾಂಡವರನ್ನು ಕೊಲ್ಲುವುದಕ್ಕೆ ಏನೋ ಮಾಡ್ತಾ ಇದ್ದಾನವನು ಮೊದಲು ಹೋಗಿ ಹಿಡ್ಕೊಂಬನ್ನಿ ಅಂತ ಭೀಮನಿಗೂ ಅರ್ಜುನನಿಗೂ ಹೇಳಿದರು ಕಣ್ಣು ತಾತ ಯೋಚಿಸಸೇ ಯಾರ ಜೊತೆ ಯುದ್ಧ ಮಾಡ್ತೀಯೋ ಅಂತ ಎಲ್ಲ ಕೇಳಿಕೊಂಡು ಮಾಡಿ ನಾನು ತುಂಬ ಅವನು ಪುಸಲಾಯಿಸಿದೆ ಈ ಚಕ್ರ ಯಾಕೆ ಬೇಕೋ ನಿನಗೆ ದಾರ್ ಮೇಲೆ ಬಿಡ್ತೀಯೋ ಅಂತ ಕೇಳಿದರೆ ಅವನೇನು ಉತ್ತರ ಕೊಡಲಿಲ್ಲ ಹಾಗೆ ಹೋಗಿಬಿಟ್ಟ ಈಗ ಆ ಪಾಪಿ ಮಾಡಿದ್ದಾನೆ ಈ ಹೀಣ ಕೆಲಸವನ್ನು ಅವನಲ್ಲಿ ಬ್ರಹ್ಮಾಸ್ತ್ರ ಉಳಿದಿದೆ ಅದರಿಂದ ಏನರ್ಥ ಮಾಡ್ತಾನೆಯೋ ನೀವು ಸಿದ್ಧವಾಗಿರಬೇಕು ಭೀಮ ಒಬ್ಬನೇ ಹೋಗಿದ್ದಾನೆ ಅರ್ಜುನ ನೀನು ಹಿಂದೆ ಹೋಗುವಂತ ಅರ್ಜುನನ್ನು ಕಳಿಸಿದ ಗಂಗಾ ತಟದಲ್ಲಿ ಅವನು ಹುಚ್ಚ ಈ ಕಡೆ ಆ ಕಡೆ ಓಡಾಡ್ತಿರುವುದನ್ನು ದೂರದಿಂದ ಭೀಮ ಕಂಡಿದ್ದಾನೆ ಅಷ್ಟೊತ್ತಿಗೆ ಏನಾಯಿತು ಅದೇ ಜಾಗದಲ್ಲಿ ವೇದವ್ಯಾಸರು ಬಂದು ಕೂತಿದ್ದರು ಇವನೇನು ಅನರ್ಥ ಮಾಡ್ತಾನೆ ಅಂತ ಗೊತ್ತು ಅಲ್ಲಿ ಅವರಲ್ಲಿ ಶರಣ ಹೊಕ್ಕಿದ್ದಾನೆ ಅಶ್ವತ್ಥಾಮ ವ್ಯಾಸರೇ ನೀವು ನನ್ನ ಕಾಪಾಡಬೇಕು ಬೆನ್ನಟ್ಕೊಂಡು ಬರ್ತಾ ಇದ್ದಾರೆ ಪಾಂಡವರು ಅಂತ ಹೇಳಲಾಗಿ ಆಗ ಭೀಮನು ಅರ್ಜುನನು ಬರುವುದನ್ನು ನೋಡಿ ವೇದವ್ಯಾಸರು ಮಾತಾಡದೇ ಇರುವುದನ್ನು ನೋಡಿ ಒಂದು ಹುಲ್ಲು ಕಡ್ಡಿಯನ್ನು ಮೇಲೆ ಕೆತ್ತಿಕೊಂಡು ಇದಕ್ಕೆ ಐಶೀಕ ಪರ್ವ ಅಂತ ಹೆಸರು ಐಶೀಕ ಅಂದರೆ ಹುಲ್ಲು ಕಡ್ಡಿ ಉಪಪರ್ವ ಇದು ಸ್ತ್ರೀ ಸೌತ್ಯ ಪರ್ವದಲ್ಲಿ ಹುಲ್ಲು ಕಡ್ಡಿಯರ ಮೇಲೆ ಕೆತ್ತಿ ಅದರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅಪಾಂಡವರು ಇನ್ಮೇಲೆ ಲೋಕದಲ್ಲಿ ಪಾಂಡವರೆಂಬವರು ಇಲ್ಲದೇ ಹೋಗಲಿ ಎಂಬುದಾಗಿ ಅಪಾಂಡವಾಸ್ತ್ರ ಮಾಡಿಬಿಟ್ಟ ಬಿಟ್ಟಿದ್ದು ಬ್ರಹ್ಮಾಸ್ತ್ರ ಅಪಾಂಡವಾಸ್ತ್ರ ಅದಕ್ಕೆ ಫಲ ಹೇಳಬೇಕಲ್ಲ ದಿಕ್ಕು ಹೇಳಬೇಕಲ್ಲ ಲೋಕದಲ್ಲಿ ಒಬ್ಬ ಪಾಂಡವರು ಉಳಿಯದೇ ಇರಲಿ ಎಂಬುದಾಗಿ ಪ್ರಯೋಗ ಮಾಡಿದ್ದಾನೆ ಆಗ ವ್ಯಾಸರು ಕಣ್ಣು ಬಿಟ್ಟು ನೋಡಿದ್ರು ಪಾಪಿ ಯುದ್ಧವೇ ಮುಗಿದು ಹೋಯಿತು ನೀನು ಹೊರಗಿದವನು ಬ್ರಾಹ್ಮಣ ಯಾಕೋ ಇದನ್ನು ಬಿಟ್ಟೆ ವಾಪಸ್ ತಗೋ ಬ್ರಹ್ಮಾಸ್ತ್ರವನ್ನು ಅಂತ ಹೇಳಲಾಗಿ ಗುರುಗಳೇ ವಾಪಸ್ ತಗೊಳ್ಳೋ ವಿದ್ಯೆ ನನಗೆ ಗೊತ್ತಿಲ್ಲ ನಾನೇನು ಮಾಡಲಿ ನಮ್ಮ ಅಪ್ಪ ಕಲಿಸ್ಲಿಲ್ಲ ನನ್ನ ಕೊಲ್ತಾರೆ ಪಾಂಡವ್ರನ್ನ ಬಿಟ್ಬಿಟ್ಟೆ ನಾನು ಆಪತ್ಕಾಲ ಅಂತ ಹೇಳಲಾಗಿ ರಥದಲ್ಲಿ ವೇಗವಾಗಿ ಭೀಮಾರ್ಜುನರು ಬಂದರು ಅದೇ ಜಾಗದಲ್ಲಿ ಅವ್ರನ್ನ ಸುಡೋಕೆ ಶುರು ಮಾಡಿತು ಅರ್ಜುನ ಏನು ಮಾಡಿದ ಒಡನೆಯೇ ಬ್ರಹ್ಮಾಸ್ತ್ರವನ್ನು ತಾನೂ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವೇ ಅದನ್ನು ಉಪಶಮನ ಮಾಡಬೇಕು ಅಂತ ಒಂದು ನ್ಯಾಯ ಅದನ್ನು ಬಿಡಲಾಗಿ ಎರಡೂ ಕಡೆಯಿಂದ ಬ್ರಹ್ಮಾಸ್ತ್ರಗಳು ಲೋಕವನ್ನು ಸುಡುತ್ತಾ ಇರುವಾಗ ಅರ್ಜುನನಿಗೆ ವೇದವ್ಯಾಸ್ತ್ರ ಹೇಳಿದರು ಈಗ ಅಸ್ತ್ರವನ್ನು ಅದನ್ನು ಎರಡನ್ನೂ ವಾಪಸ್ಸು ಉಪಶಮನ ಮಾಡುವ ವಿದ್ಯೆ ನಿನಗೆ ಗೊತ್ತಿದೆ ದ್ರೋಣರು ಹೇಳಿಕೊಟ್ಟಿದ್ದಾರೆ ಇಲ್ಲ ಹನ್ನೆರಡು ವರ್ಷ ಕಾಲ ಬ್ರಹ್ಮಾಸ್ತ್ರ ಬಿಟ್ಟ ಜಾಗದಲ್ಲಿ ಮಳೆ ಬೆಳೆ ಏನು ಬರುವುದಿಲ್ಲ ಇದ್ದ ಜೀವಿಗಳೆಲ್ಲ ವಕ್ರರಾಗ್ತಾರೆ ಹಾಗೆ ಹಿರೋಶಿಮ ನಾಗಸಾಕಿ ಮೇಲೆ ಒಂದು ಸಣ್ಣ ಅಣುಬಾಂಬನ್ನು ಹಾಕಿದ್ದು ಇನ್ನೂ ಆ ಜಾಗವನ್ನು ಅಂಗವಿಕಲರ ಕ್ಷೇತ್ರವನ್ನಾಗಿ ಮಾಡಿ ಬುದ್ಧಿಭ್ರಮಣೆ ಇರುವಂತೆ ಭಯಂಕರವಾಗಿದೆ ಮಲಗಿರುವ ಜನರ ಮೇಲೆ ಹಾಕಿದ್ದು ಬಾಂಬದು ಅಮೇರಿಕಾದವರು ಹಾಕಿದ್ದು ನೋಡಿ ನಡೆದದ್ದೇ ನಡೀತಾ ಇದೆ ಅಸ್ತ್ರ ಮತ್ತು ಶಸ್ತ್ರ ವ್ಯತ್ಯಾಸ ಹೇಳ್ತಾರೆ ಮಹಾಭಾರತದಲ್ಲಿ ಶಸ್ತ್ರವೆಂದರೆ ಕತ್ತಿ ಮೊದಲಾದ ಆಯುಧಗಳು ಕೈಯಲ್ಲಿ ಹಿಡಿಯುವುದು ಗದೆ ಮೊದಲಾದವು ಅಸ್ತ್ರ ಎಂಬುದಾದರೆ ಅಸುಧಾತುವಿಗೆ ಒಂದು ಕ್ಷಿಪಣಿ ಅದಕ್ಕೊಂದು ಫಾರ್ಮುಲಾ ಇರುತ್ತದೆ ಆಗ್ನೇಯಾಸ್ತ್ರ ವಾರುಣಾಸ್ತ್ರ ಪರ್ಜನ್ಯಾಸ್ತ್ರ ಮುಂತಾದವು ಮೋಹನ ಲೋಕವನ್ನು ಕೊಲ್ಲತಕ್ಕಂಥ ಕ್ಷಿಪಣಿಗಳು ಅವೆಲ್ಲ ಇದ್ದವು ಆದ್ದರಿಂದ ಅರ್ಜುನ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟು ದ್ರೋಣರ ಮಗ ಬಿಟ್ಟದ್ದನ್ನು ಉಪಶಾಂತ ಮಾಡಿದ ಅದಾದ ಮೇಲೆ ಕೈ ಕಟ್ಕೊಂಡು ನಿಂತ ಏನು ಮಾಡಲಿ ಅಂತ ಪೆದ್ದಾಗಿ ಕೋತಿ ನಿಂತ ಹಾಗೆ ಆಗ ಅರ್ಜುನ ಯೋಚನೆ ಮಾಡಿದೆ ಏನು ಮಾಡಬೇಕು ಇವನನ್ನು ಅಂತ ಕೃಷ್ಣ ಎರಡು ಅಪ್ಪಣೆಯನ್ನು ಕೊಟ್ಟಿದ್ದ ಹಿಡ್ಕೊಂಬ ಅವನ್ನ ಸಿಕ್ಕದೇ ಇದ್ರೆ ತಲೆ ಮಣಿಯನ್ನಾದರೂ ತಗೊಂಡು ಬಾ ಅಂತ ಒಂದು ಇನ್ನೊಂದು ಎಷ್ಟಾದರೂ ಬ್ರಾಹ್ಮಣ ಗುರುಪುತ್ರ ಹೋಗಲಿ ಬಿಟ್ಟುಬಿಡು ಅಂತ ಇದು ಶ್ರೀಮದ್ ಭಾಗವತದಲ್ಲಿದೆ ಮೂಲದಲ್ಲಿ ಮಹಾಭಾರತದಲ್ಲಿಲ್ಲ ಕೊಲ್ಲು ಅಂತ ಹೇಳಿದವನು ಅವನೇ ಬ್ರಾಹ್ಮಣ ಬಿಟ್ಟುಬಿಡು ಅಂತ ಹೇಳಿದವನು ಅವನೇ ಕೃಷ್ಣ ಎರಡನ್ನು ಏಕಾಲದಲ್ಲಿ ಮಾಡೋದು ಹೇಗೆ ಅರ್ಜುನ ಬುದ್ಧಿಯನ್ನು ಉಪಯೋಗ ಮಾಡಿ ಬ್ರಾಹ್ಮಣ ಅಂತ ಕೊಲ್ಲಬಾರದು ಅಂತ ತಲೆಯಲ್ಲಿ ಸಹಜವಾಗಿ ಹುಟ್ಟಿದ್ದು ಒಂದು ಮಣಿ ಇತ್ತು ಬದಂತೆ ಆ ತಲೆ ಜುಟ್ಟಿನ ಸಮೇತ ಮಣಿಯನ್ನು ಕೊಯ್ದ ಅದು ಅವನ ವಧೆಗೆ ಸಮವಾಯಿತು ಬ್ರಾಹ್ಮಣನಿಗೆ ಜುಟ್ಟನ್ನು ಕತ್ತರಿಸಿದರೆ ತಲೆ ತೆಗೆದಿದ್ದು ಸಮವಾಗುತ್ತಾದ್ದರಿಂದ ಆ ಮಣಿಯನ್ನು ಕೊಯ್ದು ಅದನ್ನು ತಗೊಂಡು ಬಂದು ದ್ರೌಪದಿ ದೇವಿ ಸಮರ್ಪಣೆ ಮಾಡ್ತಿದ್ದೆ ಮಣಿಂಚೈವ ಪ್ರಯಚ್ಛಾದ್ಯ ಎಷ್ಟೇ ಶಿರಸಿ ತಿಷ್ಠತಿ ಅರ್ಜುನ ಅವನನ್ನು ಕೇಳ್ದ ನಾನು ಇನ್ನು ಕೊಲ್ಲೋದು ಬೇಡ ನೀನೇ ಮಣಿಯನ್ನು ಕತ್ತರಿಸಿ ಕೊಡು ಅದು ಕೊಡೋಕೆ ಇಷ್ಟಪಡಲಿಲ್ಲ ಆದ್ದರಿಂದ ಬಲಾತ್ಕಾರವಾಗಿ ಅರ್ಜುನ ಅದನ್ನು ತೊಗೊಂಡು ಬರಬೇಕಾಯಿತು ಅಮೋಘ ಪರಮಾಸ್ತ್ರಸ್ಯ ಶ್ರೀಕೃಷ್ಣ ಹೇಳ್ತಾನೆ ಪಾತಸ್ತಸ್ಯ ಭವಿಷ್ಯತಿ ಎಲ್ಲಿ ಬ್ರಹ್ಮಾಸ್ತ್ರವಾಗುತ್ತೆಯೋ ಆ ಕ್ಷೇತ್ರವನ್ನು ಸುಟ್ಟು ಬಿಡುತ್ತೆ ಸತು ಗರ್ಭೋ ಮೃತೋ ಜಾತೋ ಪಾಂಡವರನ್ನು ಉಳಿಸಿದ ಭಗವಂತ ತನ್ನ ಮಹಿಮೆಯಿಂದ ಬ್ರಹ್ಮಾಸ್ತ್ರವೇನೋ ಶಾಂತವಾಯಿತು ಆದರೆ ಅಪಾಂಡವಾಸ್ತ್ರ ಅಂತ ಹೇಳಿದ್ರಿಂದ ಅದು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿತು ಅಭಿಮನ್ಯುವನ ಹೆಂಡತಿ ಉತ್ತರೆ ಗರ್ಭವನ್ನು ಧರಿಸಿದ್ದಳು ಅದರಲ್ಲಿ ಪರೀಕ್ಷಿತ ರಾಜ ಕೂತಿದ್ದ ಅವನ ಮೇಲೆ ಪ್ರಯೋಗವಾಯಿತು ಅದನ್ನು ಯಾರೂ ವಾಪಸ್ ತಗೊಳ್ಳಿಕ್ಕೆ ಬರಲಿಲ್ಲ ಆಗ ಅವಳು ಪಾಹಿ ಪಾಹಿ ಜಗನ್ನಾಥ ಕೃಷ್ಣ ನನ್ನನ್ನು ಕಾಪಾಡು ಕೃಷ್ಣ ನನ್ನನ್ನು ಕಾಪಾಡು ಎಂಬುದಾಗಿ ಒಂದೇ ಸಮನೆ ಪರೀಕ್ಷೀಣೇಶು ಕುರುಷು ಪುತ್ರಸ್ತವ ಭವಿಷ್ಯತಿ ಕೃಷ್ಣ ಅವಳ ಗರ್ಭವನ್ನು ಪ್ರವೇಶ ಮಾಡಿ ಚಕ್ರಪಾಣಿಯಾಗಿ ನಿಂತು ಅಶ್ವತ್ಥಾಮ ಬಿಟ್ಟಂಥ ಅಸ್ತ್ರವನ್ನು ಉಪಶಮನ ಮಾಡಿ ಅದು ಹೊರಗೆ ಬೀಳುವಾಗ ಇಷ್ಟೆಲ್ಲ ಮಾಡಿದರು ಕೃಷ್ಣನೇ ಮಾಡಿದರು ಅದು ಬೂದಿಯಂತೆ ಉರಿಗೊಳ್ಳಿಯಂತೆ ಕೆಂಡ ಆರಿದ ಒಂದು ಕೊಳ್ಳಿಯಂತೆ ಕೆಳಗೆ ಬಿತ್ತು ಅಂತ ಹೇಳ್ತಾರೆ ಅಯ್ಯೋ ಈ ಮಗು ಹೀಗಾಯ್ತಲ್ಲ ಕೃಷ್ಣ ರಕ್ಷಣೆ ಮಾಡಿದರು ಬ್ರಹ್ಮಾಸ್ತ್ರ ಉಪಶಮನವಾದರೂ ಸತ್ತು ಬಿಡ್ತಲ್ಲ ಈ ಮಗು ಎಂಬುದಾಗಿ ಕೃಷ್ಣ ಒಂದು ಪ್ರತಿಜ್ಞೆ ಮಾಡ್ತಾನೆ ಮೇ ಬ್ರಹ್ಮಚರ್ಯಂ ಸ್ಯಾತ್ ಮೈ ಸತ್ಯಂಚ ತಿಷ್ಠತಿ ನಾನು ಬ್ರಹ್ಮಚಾರಿಯಾಗಿದ್ದು ನಿಜವಾಗಿದ್ದರೆ ಸತ್ಯವೆಂಬುದು ನನ್ನಲ್ಲಿದ್ದರೆ ಅವ್ಯಾಹತಂ ಮಮೈಶ್ವರ್ಯಂ ಮೂರು ಲೋಕದ ಒಡೆತನ ನನ್ನದು ಬಾಧಿಸಲ್ಪಡದೆ ಇದ್ದರೆ ತೇನ ಜೀವತು ಬಾಲಕ ಈ ಮಗು ಬದುಕಲಿ ಎಂಬುದಾಗಿ ತನ್ನ ಎಡಗಾಲಿನ ಅಂಗುಷ್ಟವನ್ನು ಆ ಕೊಳ್ಳಿಗೆ ಸೋಂಕಿಸಲಾಗಿ ಆ ಮಗು ಎದ್ದು ಕೂತ್ಕೊಂಡಿತು ಬದುಕಿತು ಅವನಿಗೆ ಪರೀಕ್ಷಿತ ರಾಜ ಅಂತ ಮುಂದೆ ಪರೀಕ್ಷಿತ ಪರಿತೋ ಈಕ್ಷಿತ ಕೃಷ್ಣನ ಬಿದ್ದು ಹುಟ್ಟಿದ ಮಗು ಆದ್ದರಿಂದ ಅದಾದ ಮೇಲೆ ಕೃಷ್ಣ ಶಾಪವನ್ನು ಕೊಡ್ತಾನೆ ಅವನಿಗೆ ಅನೇಕರಿಗೆ ಗೊತ್ತಿಲ್ಲ ಇವಾಗ ತ್ರೀಣಿ ವರ್ಷ ಸಹಸ್ರಾಣಿ ಅಲೋ ಪಾಪಿ ಅಶ್ವತ್ಥಾಮ ಮೂರು ಸಾವಿರ ವರ್ಷ ಚರಿಷ್ಯಸಿ ಮಹಿಮಿಮ ಭೂಮಿಯನ್ನು ಸುತ್ತಾಡ್ತಾ ಇರು ನೀನು ಅಲೆದಾಡ್ತಾ ಇರು ಅಲಮಾರಿ ಹಾಗೆ ಅಪ್ರಾಪ್ನವನ್ನಿ ಕ್ವಚಿತ್ ಕಾಂಚಿತಿ ಸಂವಿಧಂ ಜಾತು ಕೇನಚಿತಿ ನೀನು ಯಾರು ಅಂತ ಎಲ್ಲಿದ್ದೀ ಅಂತ ಯಾರಿಗೂ ತಿಳಿಯದೇ ಇರಲಿ ನಿರ್ಜನಾನ ಸಹಾಯಸ್ತ್ವಂ ದೇಶಾನ್ ಪವಿಚರಿಷ್ಯಸಿ ಜನಗಳಿಲ್ಲದೆ ಇರುವಂಥ ಸ್ಮಶಾನ್ನಂಥ ಜಾಗದಲ್ಲಿ ನೀವು ಸುತ್ತಾಡ್ತಾ ಇರು ಭವಿತ್ರಿ ನೈಹಿತೆ ಕ್ಷುದ್ರ ಜನ ಮಧ್ಯೇಶು ಸಂಸ್ಥಿತಿ ಜನರ ಮಧ್ಯದಲ್ಲಿ ನೀನು ವಾಸ ಮಾಡದೆ ಹೋಗಲಿ ಭೂಯ ಶೋಣಿತ ಗಂಧೀಚ ನಿನ್ನ ಮೈಯಲ್ಲಿ ಕೊಳೆತಿದ್ದು ರಕ್ತದ ವಾಸನೆ ಬರ್ತಾ ಇರಲಿ ದುರ್ವಾಸನೆ ಬರಲಿ ದುರ್ಗ ಕಾಂತಾರ ಸಂಶ್ರಯ ವಿಚರಸ್ಯ ಪಾಪ ಆತ್ಮನ್ನೇ ಸರ್ವವ್ಯಾಧಿ ಸಮನ್ವಿತ ಇದು ಶಾಪ ಈ ಶಾಪದಿಂದ ಮೂರು ಸಾವಿರ ವರ್ಷ ಬದುಕಿದ ಇಂಥ ಈ ಯಾರಿಗೆ ಬೇಕು ನಮ್ಮ ಕರ್ನಾಟಕದಲ್ಲಿ ಒಂದು ಕಥೆ ಇದೆ ಕುಮಾರವ್ಯಾಸ ರಾಮಾಯಣವನ್ನು ಬರೀಬೇಕು ಅಂತ ಮೊದಲು ನೋಡಿದ ಅವನು ಆದರೆ ರಾಮಾಯಣ ಬರದ ಕವಿಗಳು ಎಷ್ಟೋ ಆಗಿ ಹೋಗಿದ್ದರು ಕರ್ನಾಟಕದಲ್ಲಿ ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ರಾಮಾಯಣ ಭಾರ ಅಲ್ಲ ರಾಮಾಯಣದ ಕವಿಗಳ ಭಾರದಲ್ಲಿ ಚಿಂಥಿಣಿಯ ರಘುವರ ಇಲ್ಲಿ ಕಾಲಿಡಲು ತಲೆಪಿಲ್ಲ ರಾಮಾಯಣದಲ್ಲಿ ಒಂದು ಅಕ್ಷರ ನಾನು ಹೊಸದಾಗಿ ಬರೆಯೋಕ್ಕೇನು ಜಾಗ ಇಲ್ಲ ಏನು ಮಾಡಲಿ ಅಂತ ವಿಧಿ ಇಲ್ಲದೆ ಮಹಾಭಾರತವನ್ನು ಬರೆಯೋದು ಹೊರಟನೆ ಹೊರತು ರಾಮಾಯಣದ ಮೇಲೆ ಚಪಲ ಬಹಳ ಇತ್ತು ಅವನಿಗೆ ಮಹಾಭಾರತ ಬರೆಯೋದು ಹೊರಟಾಗ ಇದು ಸರಿಯಾಗಿ ನಡೆದ ಕಥೆ ಯಾರ ಕಡೆಯಿಂದ ಉಪದೇಶ ತಗೋಬೇಕಲ್ಲ ಅದಕ್ಕೆ ಯಾರೋ ಹಿರಿಯರು ಹೇಳಿದರು ಅಶ್ವತ್ಥಾಮನ ಕಡೆಯಿಂದ ದೀಕ್ಷೆ ತೆಗೆದುಕೋ ನಮ್ಮ ಧಾರವಾಡದ ಕಡೆ ಕಥೆ ಪ್ರಸಿದ್ಧವಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ದಕ್ಷಿಣದಲ್ಲೂ ಕೇಳಿರಬಹುದು ಅಶ್ವತ್ಥಾಮ ಎಲ್ಲಿರ್ತಾನೆ ಅವನ ಕಡೆಯಲ್ಲಿ ದೀಕ್ಷೆ ತಗೊಳ್ಳೋದು ಅಂತ ತುಂಬ ಬೇಜಾರು ಪಟ್ಕೊಂಡ ಕುಮಾರ ವ್ಯಾಸ ಅದಕ್ಕೊಬ್ಬರು ಹೇಳಿದರು ಎಲ್ಲಿ ಮಹಾಭಾರತ ಪ್ರವಚನ ನಡೆಯುತ್ತದೆಯೋ ಎಲ್ಲಿ ದುರ್ಯೋಧನ ವಧೆ ಕಥೆ ಕೇಳ್ತೀರೋ ಅಲ್ಲಿ ಒಬ್ಬ ಕೊಳಕು ಬ್ರಾಹ್ಮಣ ಹರ್ಕ ಪಂಚವನು ತಲೆ ವಿಶೇಷವಾಗಿ ಹುಚ್ಚರಂತೆ ಬೆಳೆದಿರುವವನು ಅಲ್ಲಿ ದೂರದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅನ್ನ ತಿಂತಾ ಇರ್ತಾನೆ ದುರ್ಯೋಧನ ಕಥೆ ಬಂದು ಕೂಡಲೇ ಕಣ್ಣೀರನ್ನು ಹಾಕ್ತಾನೆ ಅಂಥವನಿದ್ದರೆ ಎಲ್ಲರೂ ಒಂದು ಕಡೆ ಪತ್ತೆ ಮಾಡಿದರೆ ಅವನೇ ಯಶ್ವತ್ಥಾಮ ಇರ್ತಾನೆ ಹೋಗುವನ್ಲಾಗಿ ಒಬ್ಬರು ಮನೆಯಲ್ಲಿ ಮಹಾಭಾರತ ಹೇಳ್ತಿದ್ರು ಅನೇಕ ವರ್ಷ ಕಳೆದ ಮೇಲೆ ಕುಮಾರ ವ್ಯಾಸ ಅಲ್ಲೆಲ್ಲ ನೋಡ್ತಾರಂತೆ ಒಬ್ಬ ಬ್ರಾಹ್ಮಣ ಅತ್ಯಂತ ಕೊಳಕ ಮೈಯೆಲ್ಲ ದುರ್ಗಂಧ ವ್ಯಾಧಿ ಕಜ್ಜಿ ಮೈ ಉರ್ಕೊಳ್ತಾ ಇದ್ದಾನೆ ತಿಂತಾಯಿದ್ದವನು ಇದ್ದವನು ಅರ್ಧಕ್ಕೆ ಎದ್ದು ಹೋಗಿಬಿಟ್ಟ ದುರ್ಯೋಧನ ಸತ್ತ ಅಂತ ಕಥೆಯನ್ನು ಕೇಳಿ ಅವನು ಹಿಂದೆ ಓಡಿ ಹೋಗಿ ನೀನೇ ಅಶ್ವತ್ಥಾಮ ಅಲ್ವೇ ಅಂತ ಕೇಳಲಾಗಿ ಹೌದು ನಾನೇ ಅಂತ ಕೇಳಲಾಗಿ ಅವನಿಂದ ಕಥೆಯನ್ನು ಕೇಳಿ ಇದು ಅಶ್ವತ್ಥಾಮನ ವರ್ಷನ್ ಅಂದರೆ ದುರ್ಯೋಧನ ಪಕ್ಷಪಾತ ಪಾಂಡವರಿಗೆ ಅನ್ಯಾಯವಾಗುವಂತೆ ದುರ್ಯೋಧನೆ ತಿಳಿಯುವಂತೆ ಇಂಥದೊಂದು ಕಥೆ ಕೇಳಿಯೇ ದುರ್ಯೋಧನ ಕರ್ಣರಲ್ಲಿ ಪ್ರಾಯಶಃ ಕುಮಾರವ್ಯಾಸ ಹೆಚ್ಚು ಅಭಿಮಾನ ಇಟ್ಟು ಬರದ ಅಂತ ಕಾಣುತ್ತೆ ಇದು ಜಾನಪದ ಕಥೆ ಇದು ನಿಜವೋ ಸುಳ್ಳೋ ಇದು ಪ್ರಮಾಣ ನಮಗೆ ಗೊತ್ತಿಲ್ಲ ಇದು ಕಥೆಯನ್ನು ಹೇಳ್ತೇವೆ ಆದ್ದರಿಂದ ಅಶ್ವತ್ಥಾಮನಿಗೆ ಏನು ಚಿರಂಜೀವಿಯಾಗಿರೋಂದ್ರೆ ಯಾರು ಚಿರಂಜೀವಿ ಶಬ್ದ ಇಲ್ಲ ಇಲ್ಲಿ ಮೂರು ಸಾವಿರ ವರ್ಷ ನೀನು ಹಾಳಾಗಿ ಅಂತ ಶಾಪ ಕೊಟ್ಟ ಆದರೆ ತನ್ನ ಕಾಲಿನ ಉಂಗುಷ್ಟದಿಂದ ಬದುಕಿದ ಈ ಮಗುವಿಗೆ ಇನ್ನೊಂದಷ್ಟು ಆಯುಷ್ಯವನ್ನು ಕೊಟ್ಟ ಕೃಷ್ಣ ಕೃಪಾತಿ ಶಾರದ್ವತಾಚ್ಛೂರ ಸರ್ವಾಸ್ತ್ರಾಣಿ ಉಪಪತ್ಸತೆ ಕೃಪಾಚಾರ್ಯ ಇವನಿಗೆ ಈ ಮಗುವಿಗೆ ಸಕಲ ಬಿಲ್ವಿದ್ಯೆಯನ್ನು ಕಲಿಸಲಿ ವಿಧಿತ್ವಾ ಪರಮಾಸ್ತ್ರಾಣಿ ಕ್ಷತ್ರಧರ್ಮವ್ರತೆ ಸ್ಥಿತ ಕ್ಷತ್ರಧರ್ಮಲ್ಲಿ ನಿಂತುಕೊಳ್ತಾನೆ ಈ ಮಗು ಪರೀಕ್ಷಿತ ಷಷ್ಠ್ಯಂ ವರ್ಷ ಸಹಸ್ರಾಣಿ ಧರ್ಮಾತ್ಮ ವಸುಧಾಂ ಪಾಲಯಿಷ್ಯತಿ ಅರವತ್ತು ವರ್ಷ ಭೂಮಿಯನ್ನಾಳ್ತಾನೆ ಎಂಬುದಾಗಿ ಅವನಿಗೆ ಆಯುಷ್ಯವನ್ನು ಕೊಟ್ಟ ತಂ ಜೀವಯಿಷ್ಯಾಮಿ ದಗ್ಧಂ ಶಸ್ತ್ರಾಗ್ನಿ ತೇಜಸಂ ಅಲ್ಲಿ ಲೆಕ್ಕಾಚಾರ ಮಾಡಿಕೊಳ್ಳಿ ಪರೀಕ್ಷಿತ್ ರಾಜ ಅಲ್ಲಿ ಹುಟ್ಟಿಬಿಟ್ಟ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ಹೊತ್ತಿಗೆ ದುರ್ಯೋಧನ ಸತ್ತ ಮೂರನೇ ದಿವಸ ಹುಟ್ಟಿದವನು ಇವನು ಹುಟ್ಟಿದ ಮೇಲೆ ಪಾಂಡವರು ಇನ್ನೂ ಮೂವತ್ತಾರು ವರ್ಷ ರಾಜ್ಯಭಾರವನ್ನು ಮಾಡಿದರು ಧರ್ಮರಾಜನ ಪಟ್ಟಾಭಿಷೇಕ ಆದ ಮೇಲೆ ಧರ್ಮರಾಜ ಮೂವತ್ತಾರು ವರ್ಷ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿದ ಸ್ವರ್ಗಾರೋಹಣಕ್ಕೆ ಹೋಗೋದಕ್ಕೆ ಮುಂಚೆ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಮಾಡಿದರು ಅಂದರೆ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಆಗುವಾಗ ಮೂವತ್ತಾರು ವರ್ಷ ವಯಸ್ಸು ಅದರ ಮೇಲೆ ಅರವತ್ತು ವರ್ಷ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿದ ಅಂದರೆ ಅವರು ತೊಂಬತ್ತಾರು ವರ್ಷ ಬದುಕಿದ್ದ ಲೆಕ್ಕಾಚಾರ ಸಿಕ್ಕಿಬಿಡ್ತು ಆ ತೊಂಬತ್ತಾರನೇ ವರ್ಷದಲ್ಲಿ ಕಲಿಪ್ರವೇಶವಾಗಿ ಒಬ್ಬ ಬ್ರಾಹ್ಮಣ ಶಮೀಕ ತಪಸ್ ಮಾಡ್ತಾ ಇದ್ದವನನ್ನು ಅಪಮಾನ ಮಾಡಿ ಸತ್ತಿದ್ದ ಹಾವನ್ನು ಅವನ ಕೊರಳಲ್ಲಿ ಹಾಕಿ ಅವನ ಮಗ ಶಾಪ ಕೊಟ್ಟು ಆ ಶಾಪದಿಂದ ಹಾವು ಕಡಿಸಾಗಲಿ ಅಂತ ಏಳೇ ದಿವಸದಲ್ಲಿ ಶ್ರೀಮದ್ ಭಾಗವತ ಪೂರ್ತಿ ಕೇಳಿ ಗಂಗಾ ತೀರದಲ್ಲಿ ಹರಿದ್ವಾರದಲ್ಲಿ ಅವನು ಶುಕಾಚಾರ್ಯರಿಂದ ಭಾಗವತವನ್ನು ಕೇಳಿ ಪ್ರಾಣ ಬಿಡಿತಾನೆ ಧರ್ಮರಾಜನಿಗಿಂತ ತುಂಬ ಧರ್ಮವಂತ ಶ್ರೀಮದ್ ಭಾಗವತ ಕಥೆ ಆರಂಭದಲ್ಲಿ ಪರೀಕ್ಷಿತನ ಮರಣದ ಕಥೆಯನ್ನು ಕೇಳ್ತೀವಿ ಆದ್ದರಿಂದ ಮಹಾಭಾರತ ಕಥೆ ನಡೆದು ಇದಕ್ಕೆಲ್ಲ ಒಂದಕ್ಕೊಂದಕ್ಕೆ ಪೂರ್ವಾಪರ ಈ ಸಂಕೇತಗಳನ್ನು ಸಂಬಂಧಗಳನ್ನು ಕೊಟ್ಟಿದ್ದಾರೆ ಅಶ್ವತ್ಥಾಮ ಹುಚ್ಚರಾಗಿ ಹೋದ